భాగవతం మీరు యాప్లోని ಭಾಗವತ ಕೈಟ್ పొత్తందో ತಿರುಗುನಿ ಪ್ರತಿ దినాల ಭಾಗವತ పొత్తం తిరుగుని ದೇವರ್ಲೆಕ್ಕ ಆ ಭಾಗವತ ಈ ನಾರಾಯಣ ಎಂಬೆರ ಈ ಪೂಂದನ ಬರ್ತಿನ ಜ್ಞಾನಪಾನನ ಮೇರ ಒಕ್ಕ ರೆಕಗ್ನೈಸ್ ಮಂತಿರ್ ದೇವರೆ ಪಂಡೆ ಒಕ್ಕ ರೆಕಗ್ನೈಸ್ ಮಂತೆ ಅರೆ ಒಂಜಿ ರಿಂಗ್ಲ ಕೊರಿಯರ್ ಏರಿಗೆ ಶಿಷ್ಯಾಗ ಪೂಂದಾನಾಗ ನಾರಾಯಣ ಭಟ್ ಆದ್ರೆ ಒಂಜಿ ರಿಂಗ್ ಕೊರ್ಪೇರ್ ನೀವು ಗುರುನ ಒಂಜಿ ದಕ್ಷಿಣ ಒಂಜಿ ಗಿಫ್ಟ್ ತಲಕ ಮೇರ ಜಾಗ್ರತ ಒಂದು ಗುರು ಕೊರನ ಒಂದೊಂದು ಪಂಡ ಈ ಭಾಗವತ ನೀನು ಈ ಬುಕ್ ಇದು ಪೊರ್ಲುಡು ಪೊದ್ದಿದ್ದು ಕತ್ತೊಂದು ಬೋಪನ ತೂದು ಈ ಮುಸ್ಲಿಂ ದಾಖಲು ನೀವರು ಇಂತೆಲ್ಲ ಬಂಗಾರ ಪದ್ಯ ಇದೆಲ್ಲ ಪೆತ್ತಗೋಪನ ಬೇಂದು ಈತ ಜಾಗೃತರೆ ನಿಂಚ ಭಾಗವತ ಭಾಗವತನ ದೇವರ್ಲಾಗ ತೋಪತ್ತ ನಮ್ಮ ಏನದು ಕೇರ್ಫುಲ್ ಅದು ಪತ್ತೊಂದು ಬಂದಿಲ್ಲ ಮಾತಿಗೆ ಪೋನಾಗ ಇಂಚಂಜಿ ಫಾರೆಸ್ಟ್ ತೊಲೆ ಪೋನಾಗ ಮುಸ್ಲಿಂ ಅಟ್ಯಾಕ್ ಮಾಡ್ತಾರೆ ಐತಲ್ಲ ಇಂಚಿನ ಉಂಡು ದೆಪ್ಪನ ಅವು ಅವು ಕೊರಿಯರ್ ಆಪುಜಿ ಮಾರ ಕೊರಿಯರ್ ಆಪುಜಿ ಮೇರೆ ಗಟ್ಟಿ ಗೊತ್ತನ ಕುರಲಾಪಲು ಮೇರೆ ಆ ಕೆಲಸ ಬಂದ್ಕೊಂಡು ಅವು ಕೊರಲಾಪಂಡದ ಅವನು ದೇವೇಂದು ದೇವರೇ ನನ್ನ ಹೆಂಚೆಲ್ಲ ಕಾಪಾಡಲಿ ಅಂತ ಗುರುವಾರಪ್ಪನ ಪ್ರೇಮ್ ಅನ್ಬೇಕು ಪ್ರೇಮ ಅನ್ಕೊಂಡಾಗ ಗುರುವಾರಪ್ಪೆ ಮುಲ್ಪದೊಂದು ರಾಜನ ವೇಷ ಮಾಂಗಟ್ಟ ಅಚ್ಚನ ಆ ರಾಜನ ವೇಷ ಹೋಗ್ಬೇಕು ಹೋದು ಫೈಟ್ ಮಾಡ್ಬೋದು ಫೈಟ್ ಮಾಡ್ತದೆ ಬುಕ್ಕುನು ಬೇರೆ ಕೊಡ್ದು ನನಗೆ ಕೇರ್ಫುಲ್ ಅದು ಪೋಲಿ ನನ್ನದೆಲ್ಲ ಬೋಡಿಗೆ ಕಡಪುಡ ಕಡಪು ನಡೆದಂಬೋ ಈ ರಾಜೇ ರಾಜನ ವೇಷದಲ್ಲಿ ಗುರುವಾರಪ್ಪ ಏನು ಇದೆ ಹೆಂಚಿನ ಮರ ಇನ್ನ ಕಾಪಾಡನಿಗದಲ್ಲಿ ಗಿಫ್ಟ್ ತಲೆ ಕೊರಪು ಜನ ಅಂದ್ರೆ ಎಂಟ ದಾದೊಂಡು ಎಂಟ ದಾಲಜಿ ಎಂಡು ಒಕ್ಕುನಿಗೆ ಒಂಜಿ ಬುಕ್ಕು ಮಾತ್ರ ಒಕ್ಕುನಿ ಬೆತ್ತ ದಾಲಜಿ ಬಂತೆ ಅಪ್ಪಗ ಏ ಪಕ್ಕಡ್ ಸುಳ್ಳು ಬಂದರ್ಸಿ ಕೈ ತೋಜಿ ಬೇರೆ ಒಂದು ರಿಂಗ್ ಒಂಜಿಂಡ ತಾ ರಿಂಗ್ ಕೊರೋದ್ಲೆ ತಂಗ ಅವು ಗುರು ಕೊಡ್ತಿನ ರಿಂಗ್ ವೆಂಚ ರಿಂಗ್ ಮನಸ್ಸಿಜ್ಜಿ ಆಕ್ಚುಲಿ ಕೊರಿಯರ್ ಎಂಡ ದಾಲಜಿ ಎಂಡ ದಾಲಜಿ ಪನ್ನಾಗ ಕೈ ಇಟ್ಟು ತೋಜೊಂದುಂಡು ರಿಂಗ್ ಬಂಗಾರದ ರಿಂಗ್ ఒక మీరు ఆది బాయ్ పుడుతుకేనగా రాజే సరే ఇంకా ఆదిష్టే జన్ల కొరపారు కొడుతూ పోతుంది అంటారు భాగవత పతం పోపారు మనదిని గురువారు దర్శన ಬಂದಾಗ ದೇವ್ರ ಆ ರಿಂಗ್ ಪಾಡೋದಿಲ್ಲ ರಿಂಗ್ ಪಾಡ್ದ ಆ ರಿಂಗ್ ಶೈನಿಂಗ್ ನೀರು ಬಾಗ ಡೀ ಪತ್ತು ಅನ್ನೋದಿರ ನೀರ್ನ ಕೈದ ರಿಂಗ್ ಅನ್ನ ಕೈಟುಂಡು ಕೋಟದ ಅಪ್ಪ ಬೇರೆ ಕೊಡೆ ಬೈದಿನಿಂದ ಮಸ್ತ್ ಪ್ರಣಾಮ ಮಂತ್ಪೇರು ದೇವರ ಮೋಕೆಡ್ ನಮಸ್ಕಾರ ಮತ ಮಂತ್ಪೇರು ಪೂಜೆ ಆಡ್ಪೇರು ರಿಂಗ್ ಆಡ ఆయన రింగ్ కొరల ఆడ కోడి అందుతుంది వేదిని ఫోర్స్ఫుల్ అది కొరల ఆగి ఒక పెద్దది మేకేరా కొరపేరా